ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸಕಲ ದಿಕ್ಕುಗಳಲ್ಲಿ ಭಗವಂತನ ವ್ಯಾಪ್ತಿಯನ್ನು ವಿಭೂತಿ ರೂಪವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಅಗ್ನಿ ಅಗ್ನಿವಾಯು ಸುಶಾರ್ವರಿ ಚರ ದಿಗ್ವಲಯದೊಳು ಹಂಸ ನಾಮಕನು ಸರ್ವಕಾಲದಿ ಸರ್ವರುಳು ಸುರ ಸಾರ್ವಭೌಮನು ಸ್ವೇಚ್ಛೇರಿ ಮತ್ತೋರ್ವರಿಗೆ ಗೋಚರಿಸದ ನಿಪ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಮತ್ತು ಉಪದಿಕ್ಕುಗಳು ಆಗ್ನೇಯ ವಾಯುವ್ಯ ಈಶಾನ್ಯ ನೈಋತ್ಯ ಅಂತ ಇಲ್ಲೆಲ್ಲ ದಿಕ್ಕುಗಳ ಸಮೂಹದಲ್ಲೂ ಕೂಡ ಸುರ ಸಾರ್ವಭೌಮ ದೇವತೋತ್ತಮನಾಗಿರ್ತಕ್ಕಂಥ ಹಂಸನಾಮಕ ಪರಮಾತ್ಮ ಸರ್ವಕಾಲದಲ್ಲಿ ಸರ್ವರಲ್ಲಿ ಸ್ವೇಚ್ಛೆಯಿಂದ ವಿಹಾರವನ್ನು ಮಾಡ್ತಾನೆ ಅವ್ಯಕ್ತನಾಗಿ ವಿಹಾರವನ್ನು ಮಾಡ್ತಾನೆ ಜ್ಞಾನಿಗೋಚರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ನಾಲ್ಕು ದಿಕ್ಕುಗಳು ಪೂರ್ವಕ್ಕೆ ಇಂದ್ರ ಅಭಿಮಾನಿ ಅವರ ಪತ್ನಿ ಶಚಿದೇವಿ ಇಂದ್ರ ದೇವೇಂದ್ರ ಸ್ವರ್ಗಾಧಿಪತಿಯಾಗಿರ್ತಕ್ಕಂಥವನು ವಜ್ರಾಯುಧವನ್ನು ಧರಿಸಿ ಐರಾವತ ಅನ್ನೋ ಆನೆ ಮೇಲೆ ಸಂಚಾರ ಮಾಡ್ತಾನೆ ಆ ಇಂದ್ರ ವಾಮನರೂಪಿ ಪರಮಾತ್ಮನನ್ನು ಪೂರ್ವ ದಿಕ್ಕಿನಲ್ಲಿದ್ದು ಆರಾಧನೆಯನ್ನು ಮಾಡ್ತಾನೆ ದಕ್ಷಿಣ ದಿಕ್ಕಿನಲ್ಲಿ ಯಮ ಮತ್ತು ಶ್ಯಾಮಲ ಅಭಿಮಾನಿ ದೇವತೆಗಳು ಈ ಯಮ ಪ್ರೇತಾಧಿಪತಿ ಪ್ರೇತಗಣಗಳಿಗೆ ಅಧಿಪತಿ ದಂಡಾಯುಧವನ್ನು ಧರಿಸಿ ಮಹಿಷಾರೂಢನಾಗಿ ಸಂಚಾರ ಮಾಡ್ತಾನೆ ಯಮನ ಬಿಂಬಮೂರ್ತಿ ಶ್ರೀರಾಮಚಂದ್ರ ಪಶ್ಚಿಮ ದಿಕ್ಕಿನಲ್ಲಿ ವರುಣ ಮತ್ತು ಗಂಗಾ ಅಭಿಮಾನಿ ದೇವತೆಗಳು ವರುಣ ಜಲಾಧಿಪತಿ ಅವನು ಪಾಶವನ್ನು ಆಯುಧವನ್ನಾಗಿ ಹೊಂದಿಯಾನೆ ಮಕರ ವಾಹನ ಅವನ ಬಿಂಬ ರೂಪಿ ನಾರಾಯಣನನ್ನು ಆ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿದ್ದು ಆರಾಧನೆಯನ್ನು ಮಾಡ್ತಾನೆ ಉತ್ತರ ದಿಕ್ಕಿಯ ಅಧಿ ಅಭಿಮಾನಿ ದೇವತೆಯರು ಚಂದ್ರ ಮತ್ತು ರೋಹಿಣಿಯರು ಸೋಮ ಕುಬೇರ ಭದ್ರೆಯರು ದೇವತೆಗಳು ಈ ಸೋಮ ಅಂದರೆ ಚಂದ್ರ ನಕ್ಷತ್ರಾಧಿಪತಿ ತುರಗ ವಾಹನ ಒಂದು ಆರಾಧನೆ ಮಾಡ್ತಾನೆ ಉತ್ತರ ದಿಕ್ಕಿಗೆ ಕುಬೇರ ಅವನು ಧನಾಧಿಪತಿ ಖಡ್ಗಧಾರಿಯಾಗಿರ್ತಾನೆ ನರವಾಹನ ಒಂದು ಅವನು ಕಲ್ಕಿ ಮೂರ್ತಿಯನ್ನು ಆರಾಧನೆ ಮಾಡ್ತಾನೆ ಪಾರ್ವತಿಪತಿ ಅಗ್ನಿ ಪಾರ್ವತಿಪತಿ ದಿಕ್ಕು ಅಂತಂದರೆ ಈಶಾನ್ಯ ದಿಕ್ಕು ರುದ್ರದೇವರ ದಿಕ್ಕು ಉಮಾ ರುದ್ರದೇವರು ಅಲ್ಲಿರ್ತಾರೆ ಅಗ್ನಿ ದಿಕ್ಕು ಆಗ್ನೇಯ ವಾಯು ದಿಕ್ಕು ವಾಯುವ್ಯ ಶಾರ್ವರೀಚರರು ಅಂತಂದರೆ ರಾಕ್ಷಸರು ರಾಕ್ಷಸರಿಗೆ ಒಡೆಯನಾಗಿರ್ತಕ್ಕಂಥ ನಿರವೃತ್ತಿ ಎಂಬ ದೇವ ಅವನ ದಿಕ್ಕು ನೈಋತ್ಯ ಇವೆಲ್ಲವೂ ಕೂಡ ವಿದಿಕ್ಕುಗಳು ಅಂತ ಕರೆಯೋದು ಈಶಾನ್ಯ ಆಗ್ನೇಯ ನೈಋತ್ಯ ಮತ್ತು ವಾಯುವ್ಯ ಅಂತ ಈಶಾನ್ಯ ದಿಕ್ಕಿಗೆ ದೇವರ ಅಭಿಮಾನಿ ದೇವತೆಗಳು ರುದ್ರದೇವರು ವಿದ್ಯಾಧಿಪತಿ ಶೂಲಪಾಣಿ ವೃಷಭ ನರಸಿಂಹರೂಪಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾನೆ ಆಗ್ನೇಯ ದಿಕ್ಕಿಗೆ ಅಗ್ನಿ ಮತ್ತು ಸ್ವಹಾದೇವಿಯರ ಅಭಿಮಾನಿ ದೇವತೆಗಳು ಅಗ್ನಿ ತೇಜಸ್ಸಿಗೆ ಅಧಿಪತಿ ಶಕ್ತಿಯಾಯುಧವನ್ನು ಧಾರಣ ಮಾಡಿಯಾನೆ ಬೇಸವಾಹನ ಅವನು ಪರಶುರಾಮನ ಆರಾಧನೆ ಅಗ್ನಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮನ ಸಂಕಲ್ಪದಲ್ಲಿ ಹೇಳ್ತೀವಲ್ಲ ಹಾಗೆ ವಾಯುವೇದಿಕ್ಕಿನಲ್ಲಿ ಪ್ರವಾಹವಾಯು ಮತ್ತು ಮೋಹಿನಿಯರ ಅಭಿಮಾನಿ ದೇವತೆಗಳು ವಾಯು ಪ್ರಾಣಾಧಿಪತಿಯಾಗಿ ಗದಾಯುಧವನ್ನು ಧರಿಸಿಯಾನೆ ಮೃಗವಾಹನ ಹಯಗ್ರೀವ ಮಂತ್ರವನ್ನು ಉಪಾಸನೆ ಮಾಡ್ತಾನೆ ನೈಋತ್ಯ ದಿಕ್ಕಿನಲ್ಲಿ ನೀರಋತಿ ಮತ್ತು ಕಾಳಿಕೆಯರು ದೇವತೆಗಳು ಆ ನೀರುಋತಿ ಯಾರು ಅಂದರೆ ರಾಕ್ಷಸಾಧಿಪತಿ ಇವನೇ ಘಟೋತ್ಕಜನಾಗಿ ಅವತಾರ ಮಾಡಿದವನು ರಾಕ್ಷಸ ರೂಪದಿಂದ ನರವಾಹನ ಇವನು ಜನಾರ್ದನನ ರೂಪವನ್ನು ಉಪಾಸನೆ ಮಾಡ್ತಾನೆ ಹೀಗೆ ನಾಲ್ಕು ದಿಕ್ಕುಗಳು ನಾಲ್ಕು ವಿದಿಕ್ಕುಗಳು ಅಂತಂದರೆ ಉಪಲಕ್ಷಣೆಯ ಊರ್ಧ್ವ ಅಂದರೆ ಮೇಲಿನ ದಿಕ್ಕುಗಳನ್ನು ಅಧ ಅಂದರೆ ಕೆಳಗೆ ಅವಾಂತರ ಅಂತ ಹೇಳಿದರೆ ಮಧ್ಯ ಆ ದಿಕ್ಕುಗಳನ್ನು ಕೂಡ ತಗೋಬೇಕು ಅಲ್ಲೂ ಎಲ್ಲ ದೇವತೆಗಳಿರ್ತಾರೆ ಆ ದೇವತೆಗಳ ಅಂತರ್ಯಾಮಿಯಾಗಿ ದಿಗ್ವಲಯದಳು ಹಂಸನಾಮಕ ಪರಮಾತ್ಮ ಪರಶುರಾಮ ರಾಮ ಮೊದಲಾಗಿರ್ತಕ್ಕಂಥ ರೂಪಗಳಿಂದ ಅಲ್ಲಿ ವಿಹಾರವನ್ನು ಮಾಡ್ತಾನೆ ಸರ್ವಕಾಲದಿ ಸರ್ವರಳು ಎಲ್ಲ ಕಾಲದಲ್ಲಿ ಎಲ್ಲರಲ್ಲೂ ಕೂಡ ಎಲ್ಲ ದೇವತೆಗಳೊಂದಿಗೆ ಆ ದೇವತೆಗಳಿಗೆ ಭಗವದ್ ರೂಪಗಳ ಜೊತೆಗೆ ಹಂಸನಾಮಕ ಭಗವದ್ರೂಪವೂ ಇದೆ ಹಾಗೆ ವಿಹಾರ ಮಾಡ್ತಾನೆ ಹೀಗೆ ಪರಮಾತ್ಮ ಅವ್ಯಾಕೃತಾಕುಶಾತ್ ಪ್ರತಿಯೊಂದು ಪರಮಾಣುವಿನಷ್ಟು ಸಣ್ಣ ಭಾಗವೂ ಕೂಡ ವ್ಯಾಪ್ತನಾಗಿದ್ದಾನೆ ಎಲ್ಲ ಕಾಲದಲ್ಲಿ ಎಲ್ಲರಲ್ಲಿ ಎಲ್ಲ ದೇವತೆಗಳಲ್ಲೂ ಕೂಡ ಭಗವಂತನ ವ್ಯಾಪ್ತಿ ಅನ್ನೋದಿದೆ ಇಂತಹ ಸುರಸಾರ್ವಭೌಮ ದೇವದೋ ದೇವ ದೇವೋತ್ತಮನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಸ್ವೇಚ್ಛೆಯಿಂದ ವಿಹಾರವನ್ನು ಮಾಡ್ತಾನೆ ನಾನಾ ರೂಪಗಳಿಂದ ನಾನಾ ಆಯುಧಗಳನ್ನು ಧಾರಣೆ ಮಾಡಿ ಅನ್ನೋ ಭಗವಂತ ಉಪಾಸನೆ ಮಾಡೋರಿಗೆ ಫಲ ನೀಡುವುದಕ್ಕಾಗಿ ತನ್ನ ಲೀಲೆಯನ್ನು ತೋರಿಸ್ತಾನೆ ಈ ದಿಗ್ಗಭಿಮಾನಿ ದೇವತೆಗಳಾಗಲಿ ಅವರಿಂದ ಉಪಾಸನೆ ಮಾಡ್ತಕ್ಕಂಥ ಪರಮಾತ್ಮ ಆಗಲಿ ಆಯುಧಗಳನ್ನು ಯಾಕೆ ಹಿಡ್ಕೊಂಡ್ಯಾನೆ ಅಂತ ಪ್ರಶ್ನೆ ಅಂದರೆ ಅವನಿಗೂ ಶತ್ರು ಆಕ್ರಮಣದ ಭೀತಿ ಏನಾರ ಇದೆಯಾ ಅಂತ ಕೇಳಿದ್ರೆ ಉಪಾಸನೆ ಮಾಡ್ತಕ್ಕಂಥ ಭಕ್ತರಿಗೆ ಬರತಕ್ಕಂಥ ಶತ್ರುಗಳ ದಮನ ಮಾಡೋದಕ್ಕಾಗಿ ತಾವು ಆಯುಧಗಳನ್ನು ಧಾರಣೆ ಮಾಡಿದ್ದಾರೆ ಹೊರತು ಆ ದೇವತೆಗಳಿಗಾಗಲಿ ಆ ದೇವತೆಗಳ ಅಂತರ್ಯಾಮಿಯಾಗಿರೋ ಆ ಭಗವದ್ ರೂಪಗಳಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರುಗಳಿಲ್ಲ ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂಥ ಭಕ್ತರಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಶತ್ರುಗಳು ಅದೇ ರೀತಿಯಾಗಿ ಬಾಹ್ಯ ಶತ್ರುಗಳ ಉಪಟಳ ಅನ್ನೋದಿದೆ ಸಾಧನೆಗೆ ನಾನಾ ರೀತಿಯಲ್ಲಿ ವಿಘ್ನಗಳನ್ನು ತಂದು ಒಡ್ತಾ ಇರ್ತಾರೆ ಆ ವಿಘ್ನಗಳ ಪರಿಹಾರ ಮಾಡೋದಕ್ಕಾಗಿ ಭಗವಂತ ನಾನಾ ರೂಪಗಳಿಂದ ನಾನಾ ಆಯುಧಗಳನ್ನು ಧಾರಣೆ ಮಾಡಿಯಾನೆ ಇದು ಭಗವಂತನ ಲೀಲೆ ಇಂತಹ ಪರಮಾತ್ಮ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತಾತ್ಮನಾಗಿ ಇರ್ತಾನೆ ಜ್ಞಾನಿ ಗೋಚರ ಯಾರಿಗೂ ಕಾಣಿಸೋದಿಲ್ಲ ಅಂತ ಅಂದರೆ ಅವನ ಮಾಡೋದಿಲ್ಲ ಆದರೆ ಜ್ಞಾನಿ ಗೋಚರನಾಗ್ತಾನೆ ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತಾತ್ಮ ಎಂದೆನಿಸಿಕೊಂಡು ಇರ್ತಾನೆ ಸುರ ಸಾರ್ವಭೌಮ ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಸರ್ವಕಾಲದಲ್ಲಿ ಸರ್ವರುಳು ಸುರ ಸಾರ್ವಭೌಮನೇ ಆಗಿರ್ತಾನೆ ಪರಮಾತ್ಮ ಅಂತ ಆ ಸರ್ವ ದಿಕ್ಕುಗಳಲ್ಲೂ ಭಗವಂತ ಸರ್ವತ್ರ ಹೇಗೆ ವ್ಯಾಪ್ತನಾಗಿ ಇರ್ತಾನೆ ಅವರ ವಿಭೂತಿ ರೂಪವನ್ನು ಆ ದಿಗ್ಗಭಿಮಾನಿ ದೇವತೆಗಳು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು